ಜನವರಿ ಹದಿನೇಳನೇ ತಾರೀಕು we are consuming a lot of information ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಎಷ್ಟು ಇನ್ಫಾರ್ಮೇಷನ್ ಅಗತ್ಯ ಅನ್ನೋದ್ರ ಬಗ್ಗೆ ಕ್ವೆಶ್ಚನ್ ಮಾಡಿದ್ದೆ well that's the topic for today ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಜಸ್ ಅರ್ಬನ್ ಸಸಿನ ಗುರುವಾರದ ಸಂಚಿಕೆಗೆ ನಿಮಗೆ ಸ್ವಾಗತ ಪ್ರಪಂಚ ಇಸ್ ಫುಲ್ ಆಫ್ ಇನ್ಫಾರ್ಮೇಷನ್ ನಮ್ಮ ದೈನಂದಿನ ಚಟುವಟಿಕೆಗೆ ಎಷ್ಟು ಇನ್ಫಾರ್ಮೇಶನ್ ಅಗತ್ಯ well let's try to answer that question ಎಷ್ಟು ಅನ್ನೋದಕ್ಕಿಂತ ಯಾವ ತರಹದ ಇನ್ಫಾರ್ಮೇಷನ್ ಅಗತ್ಯ ಅನ್ನೋದನ್ನು ನಾವು ನೋಡಬೇಕಾಗತ್ತೆ fragrance sound visual touch food these are the different kind of information for a different kind of senses in a body ನಮ್ಮ ಸ್ಮಾರ್ಟ್ಫೋನ್ ನಮ್ಮ ಸ್ಮಾರ್ಟ್ ವಾಚ್ ವಿಜುವಲ್ ಟಚ್ ಮತ್ತು ಸೌಂಡ್ನಂತಹ ಇನ್ಫಾರ್ಮೇಷನನ್ನು ಟ್ರಾನ್ಸ್ಮಿಟ್ ಮಾಡಿದರೆ ಫುಡ್ ಮತ್ತು ಫ್ರೇಗ್ರೆನ್ಸ್ನಂತಹ ಇನ್ಫಾರ್ಮೇಷನ್ ನಾವಿರೋ ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ತರಹದ ಇನ್ಫಾರ್ಮೇಷನ್ ಹೆಚ್ಚು ಕಡಿಮೆ ಆದರೂ ಕೂಡ ನಮಗೆ ಗೊತ್ತೇ ಎಲ್ಲಿ ಎಷ್ಟು ಇನ್ಫಾರ್ಮೇಷನ್ ಅಗತ್ಯ ಅನ್ನೋದನ್ನು ಡಿಸೈಡ್ ಮಾಡೋಕ್ಕೆ ಆಗೋದು ಇಂಟೆನ್ಷನ್ ಮೇಲೆ ನಿಂತಿರುತ್ತೆ ಈ ತರಹದ ಡಿಸಿಷನ್ಸ್ನ ತಗೋಬೇಕು ಅಂತಂದರೆ ಇಂಟೆನ್ಷನ್ನ ಸೆಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇಂಟೆನ್ಷನ್ನ ಹೇಗೆ ಸೆಟ್ ಮಾಡೋದು that's the topic for another day before you jump straight into the day I request you to observe ನಿಮ್ಮ ಸೆನ್ಸಸ್ನ throughout the day probably you will get to know them better better and better I wish you all the best and thank you so much for choosing urban ಸಸಿಯಾ ಪಾಡ್ಕಾಸ್ಟ್ ನಾನು ರಜಸ್ ಮತ್ತೆ ಸಿಗೋಣ